नमस्कृत्य नरञ्चैव नरोत्तमम् देवीं सरस्वतीं व्यासं ततो जयमुदीरयेत् ಉದ್ಯೋಗ ಪರ್ವ ಪ್ರವೇಶ ಮಾಡ್ತಿದ್ದೇವೆ ಭಾರತೆ ಸಾರಮುದ್ಯೋಗಂ ಇತಿ ವೃದ್ಧಾನುಶಾಸನಂ ಪರ್ವ ಗಿಣ್ಣು ಹದಿನೆಂಟು ಪರ್ವದ ಮಹಾಭಾರತ ಹದಿನೆಂಟು ಗಿಣ್ಣುಗಳುಳ್ಳ ಕಬ್ಬಿದ್ದ ಹಾಗೆ ಕಬ್ಬನ್ನು ಬಾಯಿಂದ ಸಿಗಿದು ರುಚಿ ನೋಡುವವರಿಗೆ ಹಳ್ಳಿಗರಿಗೆ ಗೊತ್ತು ಒಂದೊಂದು ಗಿಣ್ಣಲ್ಲಿ ಒಂದೊಂದು ರುಚಿ ಇರ್ತದೆ ಸಕ್ಕರೆ ಪ್ರಮಾಣ ಹದಿನೆಂಟು ಗಿಣ್ಣಿನಲ್ಲಿ ಒಂದೇ ಪ್ರಮಾಣದ ಸಕ್ಕರೆ ಸ್ಯಾಚುರೇಷನ್ ಇರುವುದಿಲ್ಲ ಪರ್ವಗಳು ಬೆಳೀತಾ ಬೆಳೀತಾ ಮೇಲೆ ಮೇಲೆ ರುಚಿ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಕಬ್ಬಿನಲ್ಲಿ ಕೆಳಗಡೆ ರುಚಿ ಹೆಚ್ಚಿರುತ್ತೆ ಮಹಾಭಾರತವೆಂಬುದರಲ್ಲಿ ಕೊನೆಯಲ್ಲಿ ರುಚಿ ಹೆಚ್ಚಿರುತ್ತೆ ಆದ್ದರಿಂದ ಈ ಉದ್ಯೋಗ ಪರ್ವ ಅನ್ನುವುದು ಭಾರತೆ ಸಾರಂ ಅತ್ಯಂತ ಸಾರವತ್ತಾದ್ದು ವೇದಾಂತ ಶ್ರವಣವನ್ನು ಇಲ್ಲಿ ಮಾಡಬಹುದಾಗಿದೆ ಇಲ್ಲಿ ಒಂದು ಇನ್ನೊಂದು ಆಶ್ಚರ್ಯ ಗಮನಿಸಬೇಕು ಈ ಪರ್ವಕ್ಕೆ ಉದ್ಯೋಗ ಪರ್ವ ಅಂತ ಆತಕ್ಕೆ ಹೆಸರು ಆದಿಪರ್ವ ಅಂದರೂ ಮಹಾಭಾರತದ ಕಥೆಯ ಆದಿ ಕೌರವೋತ್ಪತ್ತಿ ಪಾಂಡವೋತ್ಪತ್ತಿ ಭೀಷ್ಮೋತ್ಪತ್ತಿ ವ್ಯಾಸೋತ್ಪತ್ತಿ ಮೊದಲಾದ ಅನೇಕ ಆದಿಗಳನ್ನು ಹೇಳುತ್ತೆ ಆದಿಪರ್ವ ಸಭಾಪರ್ವ ಸಭಾಮಂಟಪ ನಿರ್ಮಾಣ ಮಾಡಿಕೊಟ್ಟ ಮಯ ಅದರ ನಿಮಿತ್ತವಾಗಿ ಕೌರವ ಪಾಂಡವ ದ್ವೇಷ ಕ್ಲೇಶ ಹೆಚ್ಚಾಯಿತು ಆ ಪರ್ವ ದ್ರೌಪದಿ ಅವಮಾನಾದಿಗಳು ನಡೆದದ್ದು ಮೂರನೇದು ವನಪರ್ವ ಕಾಡಲ್ಲಿ ಪಾಂಡವರು ಕಷ್ಟವನ್ನು ಕಳೆದರು ನೀಗಿದರು ಹನ್ನೆರಡು ವರ್ಷ ಅದು ವನಪರ್ವ ಹೆಸರು ಸರಿ ಹೋಯಿತು ವಿರಾಟ ಪರ್ವ ಈಗ ಮುಗಿದದ್ದು ವಿರಾಟ ನಗರಿಯಲ್ಲಿ ಅಜ್ಞಾತವಾಸ ಮಾಡಿದರು ಅದು ವಿರಾಟ ಪರ್ವ ಸರಿ ಹೋಯಿತು ಮುಂದೆ ಭೀಷ್ಮ ಪರ್ವ ಅವನು ಸೇನಾ ನಾಯಕನಾಗಿದ್ದ ಕಾಲ ದ್ರೋಣ ಪರ್ವ ಕರ್ಣ ಪರ್ವ ಶಲ್ಯ ಪರ್ವ ಎಲ್ಲ ಸರಿ ಹೋಯಿತು ಮೂಸಲ ಪರ್ವ ಒನಕೆಯನ್ನು ತೆಗೆದು ದೂರ್ವಾಸರು ಕೊಟ್ಟ ಶಾಪದಿಂದ ಸಾಂಬ ಹಡದ ಒಂದು ಒನಕೆ ಕಬ್ಬಿಣದ ಒನಕೆ ಅದರಿಂದ ಯಾದವರ ನಾಶವಾಯಿತು ಮುಸಲದಿಂದ ಅದಕ್ಕೆ ಮೌಸಲ ಪರ್ವ ಸರಿ ಹೋಯಿತು ಸೌಪ್ತಿಕ ಪರ್ವ ದ್ರೌಪದಿ ಪುತ್ರನ ಅಶ್ವತ್ಥಾಮ ಕೊಂದು ಹಾಕಿದ್ದು ಸೌಪ್ತಿಕ ಪರ್ವ ಯುದ್ಧ ಮುಗಿದ ಮೇಲೆ ಶಾಂತಿ ಪರ್ವ ಸ್ತ್ರೀ ಪರ್ವ ಅನುಶಾಸನ ಪರ್ವ ಭೀಷ್ಮರು ಅನುಶಾಸನ ರಾಜ್ಯ ಹಾಗೆ ಮಾಡಬೇಕು ಅಂತ ಹೇಳಿ ಕೊಟ್ಟರು ಅದು ಸರಿ ಹೋಯಿತು ಅಶ್ವಮೇಧಿಕ ಪರ್ವ ಅಶ್ವಮೇಧಿ ಯಾಗವನ್ನು ಮಾಡ್ತಾನೆ ಧರ್ಮರಾಜ ಅದೆಲ್ಲ ಸ್ವರ್ಗಾರೋಹಣ ಪರ್ವ ಎಲ್ಲ ಸರಿ ಹೋಯಿತು ಇದು ಉದ್ಯೋಗ ಪರ್ವ ಈ ಕ್ರಮದಲ್ಲಿ ನೋಡಿದ್ರೆ ಅರ್ಥ ಗೊತ್ತಾಗೋದಿಲ್ಲ ಏನು ಉದ್ಯೋಗ ಇದು ಉದ್ಯೋಗ ಶಬ್ದ ಎಲ್ಲರಿಗೂ ಗೊತ್ತು ಉದ್ಯೋಗ ಅಂದರೆ ಎಂಪ್ಲಾಯ್ಮೆಂಟ್ ಅಂತ ತಿಳ್ಕೊಂಡಿದ್ದೆ ಮಹಾಭಾರತದಲ್ಲಿ ಯಾವುದೂ ರೂಢಿಯ ಅರ್ಥದಲ್ಲಿ ಶಬ್ದ ಪ್ರಯೋಗವಿಲ್ಲ ಮೂಲಾರ್ಥದಲ್ಲಿಯೇ ಶಬ್ದ ಪ್ರಯೋಗ ಉದ್ಯೋಗ ಇಲ್ಲೊಂದು ಸ್ವಾರಸ್ಯ ಇಟ್ಟಿದ್ದಾರೆ ಪೂರ್ವಿಕರು ಉತ್ ಎಂಬ ಶಬ್ದ ಇದು ಭಗವಂತನನ್ನ ಕುರಿತು ಹೇಳುತ್ತದೆ ಉತ್ ಅಂದರೆ ಮೇಲಕ್ಕೆ ಉತ್ತರ ಉತ್ತಮ ಉತ್ತಿಷ್ಠ ಉತ್ಕೃಷ್ಟ ಈ ಉತ್ ಶಬ್ದಕ್ಕೆ ದೇವರು ಅಂತ ಅರ್ಥ ಹೇಗೆ ಗೊತ್ತು ತಸ್ಯ ಉದಿತಿ ನಾಮ ಚಾಂದೋಗ್ಯ ಎಂಬ ಉಪನಿಷತ್ತಿನಲ್ಲಿ ಆ ಸೂರ್ಯಮಂಡಲದಲ್ಲಿ ಕಾಣುವ ಥಳ ಥಳ ಹೊಳೆತಾ ಇರ್ತಕ್ಕ ಭಗವಂತ ಶ್ರೀಮನ್ನಾರಾಯಣ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಆಗತಾನೇ ಅರಳಿದ ತಾವರೇ ಪುಷ್ಪದಂತೆ ಸೊಬಗಾದ ಕಣ್ಣುಳ್ಳುವನು ಏನೆಯ ಅವನ ಹೆಸರು ಅಂದರೆ ತಸ್ಯ ಊತು ಇತಿ ನಾಮ ಅವನಿಗೆ ಊತು ಎಂಬುದಾಗಿ ಹೆಸರು ಎಲ್ಲಕ್ಕಿಂತ ಮೇಲ್ಪಟ್ಟವನು ಸರ್ವಸ್ಮಾತ್ ಪರ ಅವನಿಗೆ ಪಾಪಲೇಪವಿಲ್ಲ ಪುಣ್ಯಪಾಪ ದೂರನಾಗಿದ್ದಾನೆ ಸರ್ವೇಭ್ಯ ಪಾಪಮಭ್ಯ ಉದಿತ ಇತಿ ಉಪನಿಷತ್ ಹೇಳ್ಬಿಡ್ತು ಆದ್ದರಿಂದಲೇ ಉತ್ತರ ಅನ್ನುವ ಶಬ್ದವು ಭಗವಂತನನ್ನೇ ಕೂರ್ತು ಹೇಳುತ್ತೆ ಉತ್ತರ ಗೋಪ ತಿರ್ಗೋಪ್ತ ಜ್ಞಾನ ಗಮ್ಯಪುರ ವಿಶ್ವ ಸಹಸ್ರನಾಮದಲ್ಲಿ ಉತ್ತರ ಅಂದರೆ ಭಗವಂತನ ಹೆಸರು ಉತ್ತಮ ಅಂದರು ಭಗವಂತನ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯ ಬಿಭರ್ತಿ ಅವ್ಯಯ ಈಶ್ವರ ಹದಿನೈದನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಉತ್ತಮ ಎಂಬುದಾಗಿ ಉತ್ತರ ಉತ್ತಮ ಉತ್ ಇದು ಮೂರು ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಮೂರು ಡಿಗ್ರಿಯಲ್ಲಿ ಹೇಳಿದ್ರು ಭಗವಂತನನ್ನೇ ಕುರಿತು ಹೇಳುವ ಶಬ್ದ ಅದಕ್ಕೆ ಯೋಗ ಅಂತ ಒಂದು ಹೇಳಿಸಿದ್ರಲ್ಲ ನಾವು ಹೇಳುವುದು ಯೋಗಾಸನ ಮಾಡುವುದು ಈ ಬಾಬಾ ರಾಮದೇವ್ ಕಲಿಸ್ತಾರಲ್ಲ ಹಾಗೆ ಕೂತ್ಕೋಬೇಕು ಪ್ರಾಣಾಯಾಮ ಹಾಗೆ ಮಾಡಬೇಕು ಆ ಯೋಗ ಅಲ್ಲ ಇದು ಅದು ಬರೀ ಶರೀರಕ್ಕೆ ಸಂಬಂಧಪಟ್ಟದ್ದು ಯೋಗಕ್ಷೇಮಂ ವಹಾಮ್ಯಹಂ ಯಾರು ನನ್ನನ್ನು ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ಬೇರೊಂದು ಕಡೆ ಜ್ಞಾನ ಹೋಗದೆ ಯಾರು ನನ್ನ ಸರ್ವದಾ ಉಪಾಸನೆ ಮಾಡ್ತಾರೆಯೋ ತೇಷಾಂ ಅಂಥ ಅನನ್ಯ ಭಕ್ತರನ್ನು ನಾನೇ ನೆನೆದುಕೊಂಡು ಅವರ ಸರ್ವಯೋಗಕ್ಷೇಮಂ ವಹಾಮ್ಯಹಂ ಅವರ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಭಗವದ್ಗೀತೆ ಕೊನೆ ಶ್ಲೋಕದಲ್ಲಿ ಯೋಗೇಶ್ವರ ಅಂತ ಹೇಳ್ತಾರೆ ಕೃಷ್ಣನಿಗೆ ಬರೀ ಯೋಗೀಶ್ವರ ಅಲ್ಲ ಯೋಗೀಶ್ವರ ಅಂದರೆ ಯೋಗಿಗಳಿಗೆ ಒಡೆಯ ಅಂತ ಅರ್ಥ ಯೋಗಾನಾಮೀಶ್ವರ ಮನುಷ್ಯನಿಗೆ ಇನ್ನೊಂದು ಬೇಕು ಅನಿಸುತ್ತೆ ಅವನಿಗಿನ್ನೂ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲದೇ ಇದ್ದದ್ದು ಪ್ರಾಪ್ತವಾದರೆ ಅದಕ್ಕೆ ಯೋಗ ಅಂತ ಹೇಳ್ತೇವೆ ಒಬ್ಬನಿಗೆ ಅಧಿಕಾರ ಬೇಕು ತಪಸ್ ಮಾಡ್ತಾನೆ ಚುನಾವಣೆಗೆ ನಿಂತ ಗೆದ್ದು ಬಂದ ಅದು ಯೋಗವಾಯಿತು ಯೋಗ ಯೋಗ ಆ ಯೋಗ ಕೊಡುವನು ಭಗವಂತ ಅಲಭ್ಯವಾದದ್ದು ಲಾಭವಾಯಿತು ಒಬ್ಬನಿಗೆ ಅದು ಯೋಗ ಬುದ್ಧಿ ಲಾಭವಾಯಿತು ಜ್ಞಾನ ಲಾಭವಾಯಿತು ಅಧಿಕಾರ ಲಾಭವಾಯಿತು ಪತ್ನಿ ಲಾಭವಾಯಿತು ಶಾಂತಿ ಲಾಭವಾಯಿತು ಕ್ಷೇಮ ಲಾಭವಾಯಿತು ಲಾಭ ಆದದ್ದನ್ನು ರಕ್ಷಣೆ ಮಾಡಬೇಕಲ್ಲ ಭಗವಂತ ಅದನ್ನು ಮಾಡುವನು ಯಾತನ ಯೋಗ ಮತ್ತು ಕ್ಷೇಮ ಎರಡೂ ನನ್ನದು ಅಂತ ಹೇಳಿದ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಮೂಕನ ಕೈಲಿ ಮಾತನಾಡಿಸ್ತಾನೆ ಕುಂಟನ ಕೈಲಿ ಬೆಟ್ಟವನ್ನು ಹಾರಿಸ್ತಾನೆ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಭಗವಂತನಿಗೆ ಅಸಾಧ್ಯವಾದದ್ದೇನೂ ಇಲ್ಲ ನಮ್ಮ ಕರ್ಮ ಪಕ್ವಾಗಬೇಕು ಒಂದು ಕಿಂಚಿತ್ ಒಂದು ಹೆಜ್ಜೆ ಅವನ ಕಡೆಗೆ ಇಟ್ಟರೆ ಹತ್ತು ಹೆಜ್ಜೆ ಓಡಿ ಬರ್ತಾನೆ ಭಗವಂತನ ಕೃಪೆ ಅಷ್ಟು ದೊಡ್ಡದು ಆದ್ದರಿಂದ ಆ ಭಗವಂತನ ಯೋಗ ಪಾಂಡವರನ್ನು ರಕ್ಷಿಸಬೇಕು ಎಂಬ ಅವನ ಸಂಕಲ್ಪ ಆರಂಭ ಆಗುವುದು ಉದ್ಯೋಗ ಬರುವುದಿಲ್ಲ ಆದ್ದರಿಂದ ಅದಕ್ಕೆ ಉದ್ಯೋಗ ಎಂಬುದಾಗಿ ಹೆಸರು ಇದು ಕೃಷ್ಣನ ಯೋಗ ಆರಂಭವಾಯಿತು ಪಾಂಡವರ ಯೋಗ ಮುಗಿಯಿತು ಎಲ್ಲಿ ಮುಗಿಯಿತು ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಸೂರ್ಯನ ಅಕ್ಷಪಾತ್ರೆ ಪಡ್ಕೊಂಡ್ರು ದುರ್ವಾಸರನ್ನು ಜಯಿಸಿದರು ಯಮ ಪರೀಕ್ಷೆಯಲ್ಲಿ ಗೆದ್ದರು ಶಿವ ಪರೀಕ್ಷೆಯಲ್ಲಿ ಗೆದ್ದರು ಊರ್ವಶಿ ಪರೀಕ್ಷೆಯಲ್ಲಿ ಗೆದ್ದರು ಬಳಲಿದರು ಬಳಲಿದರು ಬೆಂಡಾದರು ಋಷಿಮುನಿಗಳ ಸಹವಾಸವನ್ನು ಮಾಡಿದರು ಮಾರ್ಕಂಡೇಯರು ಉಪದೇಶವನ್ನು ಪಡೆದುಕೊಂಡರು ಅಜ್ಞಾತವಾಸವನ್ನು ಮಾಡಿ ಮುಗಿಸಿದರು ಅಲ್ಲಿ ಪ್ರಾರಂಭವಾಯಿತು ಕೃಷ್ಣನ ಕೃಪೆ ಅಭಿಮನ್ಯು ವಿವಾಹಕ್ಕೆ ಸ್ವಾಮಿ ದಯಮಾಡಿಸಿದ ಪಾಂಡವರು ಸತ್ಯವನ್ನು ನೋಡಿದ ಅವರ ಧರ್ಮವನ್ನು ನೋಡಿದ ನೊಂದಿದ್ದಾರೆ ಇನ್ನು ಕಷ್ಟಪಡಿಸಬಾರದು ಅಂತ ನೀವು ಮಾಡೋದೆಲ್ಲ ಮುಗೀತಲ್ಲ ಮೇಲೆ ನಾನು ಮಾಡ್ತೇನೆ ನೋಡಿ ನಿಮ್ಮನ ಮೇಲೆ ಕೆತ್ತುವುದಕ್ಕೆ ಅಂತ ಇದು ಕೃಷ್ಣನ ವ್ಯಾಪಾರ ಆರಂಭವಾದ ಯೋಗವಾದ್ದರಿಂದ ಇದು ಉದ್ಯೋಗ ಪರ್ವ ಎಂಬುದಾಗಿ ಹೆಸರು ಅನೇಕರಿಗೆ ಗೊತ್ತಿಲ್ಲ ಇದು ಹೀಗೆಲ್ಲ ವಿಮರ್ಶೆ ಮಾಡೋದಿಲ್ಲ ಇದು ಶರಣಾಗತಿ ಶಾಸ್ತ್ರ ನಾವು ಮಾಡುವುದೆಲ್ಲ ನಮ್ಮ ರಕ್ಷಣೆಗೆ ಮುಗಿಯಿತು ಅಂತ ತಿಳ್ಕೊಂಡು ಕೈ ಎತ್ತಿದಾಗ ದ್ರೌಪದಿ ಎರಡು ಕೈ ಬಿಟ್ಟಾಗ ನಾನಿದ್ದೇನೆ ಅಂತ ಭಗವಂತ ಹೇಳಿದಂತೆ ನನಗೆ ಮೋಕ್ಷ ಬೇಕು ನನಗೆ ಮಾನ ಬೇಕು ನನಗೆ ಪ್ರಾಣ ಬೇಕು ನಾನು ಏನು ಇಷ್ಟಾರ್ಥವನ್ನು ಕೇಳ್ತೇನೆಯೋ ಅದಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟು ನಾನು ಅದಕ್ಕೆ ಅರ್ಹನಾಗಿದ್ದೇನೆ ಅಂತ ತೋರಿಸಬೇಕು ನನ್ನ ಪ್ರಯತ್ನ ಮುಗಿದ ಮೇಲೆ ಇನ್ನು ನಿನ್ನದು ಅಂತ ಭಗವಂತನಿಗೆ ಏನು ಒಪ್ಪಿಸ್ತೇವೆ ಅದಕ್ಕೆ ಶರಣಾಗತಿ ಅಂತ ಹೇಳ್ತೇವೆ ಪ್ರಪತ್ತಿ ದ್ರೌಪದ್ಯ ಸಹಿತ ಸರ್ವೇ ನಮಶ್ಚಕ್ರು ಜನಾರ್ದನಂ ವನಪರ್ವತ ಕೊನೆಯಲ್ಲಿ ಮಾರ್ಕಂಡೇಯರ ಉಪದೇಶದಂತೆ ಕೃಷ್ಣನಲ್ಲಿ ದ್ರೌಪದಿಯನ್ನು ಮುಂದಿಟ್ಟುಕೊಂಡು ಐವರು ಪಾಂಡವರು ಶರಣಾಗತಿ ಮಾಡಿದರು ಅದರ ಪರಿಣಾಮವಾಗಿ ಈ ವಿರಾಟ ಪರ್ವದಲ್ಲಿ ಅನೇಕ ಕಷ್ಟಗಳನ್ನು ಗೆದ್ದು ಪಾರಾದರು ಕೀಚಕನ ದೆಸೆಯಿಂದ ಪಾರಾಗೋದೇನು ಸಾಮಾನ್ಯವಾದ ವಿಷಯವೇ ಅದು ಅಜ್ಞಾತವಾಸ ಕೌರವರು ಪತ್ತೆ ಹಚ್ಚುವುದಕ್ಕೆ ಆಗಲಿಲ್ಲ ಗೋಗ್ರಹಣದಂಥ ಆಪತ್ತಿನಲ್ಲಿ ಪಾರಾದರು ಸತ್ಯ ಲೋಕದಲ್ಲಿದೆ ಅಂತ ಸ್ಥಾಪನೆ ಮಾಡಿದರು ಬಹಳ ಕ್ರೂರವಾದ ಕಾಲ ಮಹಾಭಾರತ ಕಾಲ ಈಗಿನ ಕಾಲಕ್ಕೂ ಆ ಕಾಲಕ್ಕೂ ವ್ಯತ್ಯಾಸ ಏನು ಅಂದ್ರೆ ನಮಗನಿಸುತ್ತೆ ಧರ್ಮರಾಜನ ಕಾಲವೇ ಹೆಚ್ಚು ಕ್ರೂರವಾಗಿದ್ದೇವನು ಇವತ್ತಿಗಿಂತ ಅಂತ ಅನ್ನಿಸ್ತದೆ ಒಂದು ತುಂಬಿದ ಸಭೆಯಲ್ಲಿ ಚಕ್ರವರ್ತಿ ನಿಯಮಾನವನ್ನೇ ಅಪಹಾರ ಮಾಡುವುದಕ್ಕೆ ನೋಡಿದರು ದುಷ್ಟರು ಇವತ್ತು ಹಳ್ಳಿಗಳನ್ನು ಸುಡ್ಬೋದು ರಾಜ್ಯಕ್ಕಾಗಿ ಅಧಿಕಾರಕ್ಕಾಗಿ ಹಣಕ್ಕಾಗಿ ಮಾಡಬಾರ್ದೆಲ್ಲ ಮಾಡ್ಬೋದು ಅದು ಅವತ್ತೂ ಇತ್ತು ಆದರೆ ದೇವರಿಲ್ಲ ಅನ್ನುವ ದೇವರನ್ನೇ ಧಿಕಾರ ಮಾಡುವ ನಾಸ್ತಿಕ್ಯ ಪರಮ ಉಗ್ರವಾದ ಕಾಲ ಅದು ಕರ್ಣ ದುಶಾಸನ ಶಕುನಿಗಳ ಕಾಲ ಆದ್ದರಿಂದ ಭಗವಂತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸಜಾಮ್ಯಂ ಎಂಬಂತೆ ತಾನೇ ಅವತಾರವನ್ನೇನು ಮಾಡಿದ ಅದು ಪ್ರಾರಂಭದಿಂದ ಪೂತನೆ ಶಕಟ ಬಕ ಅಘ ವ್ಯೋಮ ಎಲ್ಲರನ್ನು ಸಂಹಾರ ಮಾಡಿ ಕಂಸನನ್ನು ಜರಾಸಂಧನನ್ನು ಕಾಲಯವನನ್ನು ಶಿಶುಪಾಲನನ್ನು ಮುಗಿಸಿ ಲೋಕದಲ್ಲಿ ಇನ್ನೂ ಉಳಿದಿದ್ದ ಸಣ್ಣ ಪುಟ್ಟ ದುಷ್ಟರನ್ನೆಲ್ಲ ಒಂದು ಕಡೆ ಸೇರೋ ಹಾಗೆ ಧ್ರುವೀಕರಣ ಪೊಲರೈಸೇಷನ್ ಮಾಡಿ ಪಟಾಕಿ ಸರ್ವನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಕಡೆ ಫ್ಯೂಜ್ ಹಚ್ಚಿದ ಹಾಗೆ ಕೌರವ್ರ ನೆಪ ಮಾಡಿಕೊಂಡು ಪಾಂಡವ್ರ ನೆಪ ಮಾಡಿಕೊಂಡು ನಾನೇನು ಚಕ್ರ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಲೋಕದಲ್ಲಿ ಆಟವನ್ನು ತೋರಿಸಿ ಮೋಸವನ್ನು ಮಾಡಿ ಮೋಸ ಅಂದ್ರೆ ಮಾಯ ಅನ್ನೋ ಅರ್ಥದಲ್ಲಿ ಸಾರಥ್ಯದಿಂದಲೇ ಈ ಸಮಸ್ತ ಕೌರವ ಸೈನ್ಯವನ್ನು ಹದಿನೆಂಟು ಅಕ್ಷೋಹಿಣಿ ದುಷ್ಟರನ್ನು ಮುಗಿಸಿದ ಭೂಮಿಯ ಭಾರವನ್ನು ಇಳಿಸಿದ ಅದಕ್ಕೆ ಪ್ರಾರಂಭದ ಒಂದು ಪರ್ವ ಇದು ಉದ್ಯೋಗ ಪರ್ವ ಈ ಕಥೆ ನೀವು ನೆನಪಿಟ್ಕೊಂಡ್ರೆ ಇಡೀ ಮಹಾಭಾರತ ಕಥೆಗೆ ನಾಯಕನಾದವನು ಶ್ರೀಕೃಷ್ಣನೇ ಹೊರತು ಪಾಂಡವರಲ್ಲ ಭೀಷ್ಮ ಅಲ್ಲ ಮತ್ತೊಬ್ಬರಲ್ಲ ನಾಯಕಿ ದ್ರೌಪದಿ ಎಲ್ಲ ಗೊತ್ತಾಗುತ್ತೆ ತಿಳಿಯೇ ಹೇಳುವೆ ಕೃಷ್ಣ ಕಥೆಯನ್ನು ಕುಮಾರವ್ಯಾಸ ಮಹಾಭಾರತಕ್ಕೆ ಕೃಷ್ಣನೇ ನಾಯಕ ಅಂತ ಹೇಳಿದ ನಮಗೆ ಗಡಿಬಿಡಿಯಲ್ಲಿ ಓದುವಾಗ ಭೀಷ್ಮ ಕೆಳಗೆ ಬಿದ್ದಿದ್ದು ದ್ರೋಣ ಬಿದ್ದದ್ದು ಕೌರವರು ಸಂಚು ಮಾಡಿದ್ದು ಭೀಮನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದು ಅರಗಿನ ಮನೆಯವಾಂತರ ಇದರಲ್ಲಿ ಕೃಷ್ಣನೇ ನಾಯಕ ಅನ್ನೋದು ಮರೆತು ಹೋಗ್ತದೆ ಸಭಾಪರ್ವ ಹೆಚ್ಚು ಕಮ್ಮಿ ಇನ್ನೇನು ಮುಗಿಯಿತು ಅನ್ನೋ ತನಕ ನೀವು ಕೃಷ್ಣ ಕಾಣಿಸಿಕೊಳ್ಳುವುದಿಲ್ಲ ಮಹಾಭಾರತದಲ್ಲಿ ಅರಗಿನ ಮನೆಯ ಸಂದರ್ಭದಲ್ಲಿ ಮುಗಿಸಿ ಪಾಂಡವರು ಪಾಂಚಾಲ್ ನಗರಿಗೆ ಬರುವಾಗ ಮಾತ್ರ ಕೃಷ್ಣ ಕಾಣ್ತಾನೆ ಆದ್ದರಿಂದ ಮೇಲ್ನೋಟಕ್ಕೆ ಮಹಾಭಾರತದ ಕಥೆ ಬೋಳು ಕಥೆ ಓದುವವರಿಗೆ ಕೃಷ್ಣನೇ ನಾಯಕ ಅನ್ನೋದು ಅರ್ಥ ಆಗೋದಿಲ್ಲ ಅದು ಅರ್ಥ ಆಗಬೇಕಾದ್ರೆ ಉದ್ಯೋಗ ಪರ್ವದ ಶಬ್ದಾರ್ಥವನ್ನು ಕೇಳಬೇಕು ಕಥಾ ಸೂತ್ರತ್ವವನ್ನು ನಾಯಕತ್ವವನ್ನು ನೀವು ನೋಡಬೇಕು ಆದ್ದರಿಂದ ಇದು ಉದ್ಯೋಗ ಪರ್ವ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ನಾರಾಯಣಂ ನಮಸ್ಕೃತ ಪ್ರತಿಯೊಂದು ಪರ್ವದ ಆರಂಭದಲ್ಲಿ ಇದನ್ನು ವೈಶಂಪಾಯನರು ತಮ್ಮ ಗುರುಗಳ ಸ್ಮರಣೆಗೋಸ್ಕರವಾಗಿ ಬರೆದು ಕೊಟ್ಟಿರುವ ಶ್ಲೋಕ ಕೆಲವರು ಇದರಲ್ಲಿ ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಬರುತ್ತಲ್ಲ ವ್ಯಾಸರೇ ಬರೆದ್ರೆ ತಮ್ಮನ್ನು ನಮಸ್ಕಾರ ಮಾಡು ಅಂತ ಅಂತ ಒಂದು ಗುಹಕ ಪ್ರಶ್ನೆ ಕೇಳ್ತಾರೆ ವ್ಯಾಸರು ಬರೀಬೇಕಾಗಿಲ್ಲ ವ್ಯಾಸರ ಶಿಷ್ಯರು ಬರೆದ್ರೆ ಸಾಕಲ್ಲ ಲೋಕದಲ್ಲಿ ಮಹಾಭಾರತ ಪ್ರಥಮ ಪ್ರವಚನ ಮಾಡಿದವರು ವೈಶಂಪಾಯನರು ಅದನ್ನು ಜನ್ಮೇಜರಾಯ ಸ್ವಯಂ ಸ್ವಂತ ಪರೀಕ್ಷಿದ್ರಾಜನ ಮಗ ಸರ್ಪಯಾಗದ ಸಂದರ್ಭದಲ್ಲಿ ಅನೇಕ ವರ್ಷ ಕೂತು ಕೇಳಿದ ಕಥೆ ಅದನ್ನು ಆಮೇಲೆ ಸೂತ ಪೌರಾಣಿಕರು ನೈಮಿಷಾರಣ್ಯದಲ್ಲಿ ಶೌನಕ ಮಹಾ ಋಷಿಗಳ ಯಜ್ಞಕಾಲದಲ್ಲಿ ಹನ್ನೆರಡು ವರ್ಷ ಪ್ರವಚನ ಮಾಡಿದರು ಅಂತ ಹೇಳಿದ್ದಾರೆ ಅದೊಂದು ಒಂದು ಪರಂಪರೆಯಲ್ಲಿ ಬಂದಿದೆ ಇದು ವೈಶಂಪಾಯನ ಕೃತ ಶ್ಲೋಕ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅರ್ಜುನ ದೇವೀಂ ಸರಸ್ವತೀಂ ವ್ಯಾಸಂ ವ್ಯಾಸರ ಬಾಯಲ್ಲಿ ಕೂತ್ಕೊಂಡು ಸರಸ್ವತಿ ಆಡಿದ್ದು ತಥೋ ಜಯಮುದೀರಯೇತಿ ಈಗ ಪಾಂಡವರ ವಂಶೋದ್ಧಾರವಾಯಿತು ಅಭಿಮನ್ಯು ವಿವಾಹವಾಯಿತು ಅವರೆಲ್ಲ ಏನು ಮಾಡಿದರು ಉಪಪ್ಲವ್ಯ ಅಂತ ಒಂದು ಸಣ್ಣ ಹಳ್ಳಿ ಯಾವಾಗ ಪಾಂಡವರು ಕಾಣಿಸಿಕೊಂಡರು ಪ್ರತಿಜ್ಞೆ ತೀರ್ಣವಾಯಿತು ಅಭಿಮನ್ಯುವಿನ ವಿವಾಹವಾಯಿತು ಇನ್ನು ಸ್ವಲ್ಪ ದಿವಸ ಕೃಷ್ಣನು ಅಲ್ಲೇ ಉಳಿದಿದ್ದ ಇವರೇನು ಮಾಡ್ತಾರೆ ಮುಂದಕ್ಕೆ ನೋಡಬೇಕು ಅಂತ ಇನ್ನೊಬ್ಬರು ಮನೆಯಲ್ಲಿ ಅನ್ನ ತಿನ್ಕೊಂಡು ಬಿದ್ದಿರೋದು ಕ್ಷತ್ರಿಯನಿಗೆ ಭೂಷಣವಲ್ಲ ಸ್ವಯಾರ್ಜಿತವಾದ ಪದಾರ್ಥದಿಂದಲೇ ಬದುಕಬೇಕು ಹೇಗೆ ವೈಶ್ಯರು ದುಡಿದು ಸಮಾಜಕ್ಕೆ ಪದಾರ್ಥಗಳನ್ನು ವಿತರಣೆ ಮಾಡ್ತಕ್ಕ ವರ್ತಕರು ಪ್ರವರ್ತನ ಮಾಡುವವರು ಭಿಕ್ಷೆ ಮಾಡಬಾರದು ಕ್ಷತ್ರಿಯನು ಭಿಕ್ಷೆ ಎತ್ತಬಾರದಾದ್ದರಿಂದ ಒಂದು ಸಣ್ಣ ಹಳ್ಳಿ ನೀವು ಇಟ್ಕೊಳ್ಳಿ ಅಂತ ಕೊಟ್ಟಿದ್ದ ಅಂತ ಕಾಣುತ್ತೆ ವಿರಾಟ್ ರಾಜ ಆ ಹಳ್ಳಿಯಲ್ಲಿ ಇವರು ತಮ್ಮ ಅರಮನೆಯನ್ನು ಏರ್ಪಡಿಸಿಕೊಂಡು ಅಲ್ಲಿ ತಮ್ಮ ಬಂಧುಗಳ ಮಿತ್ರರ ಜೊತೆಯಲ್ಲಿ ಕೃಷ್ಣ ಸಾತ್ಯಕಿ ಮುಂತಾದರ ಜೊತೆಯಲ್ಲಿ ಬಲರಾಮನು ಬಂದಿದ್ದ ಮದುವೆಗೆ ಮುಂದೆ ಏನು ಮಾಡಬೇಕು ಅಂತ ಒಬ್ಬರೊಬ್ಬರು ಮಾತನಾಡ್ಕೊಳ್ತಾ ಇದ್ದಾರೆ ವಿರಾಟ್ ರಾಜ ಇದ್ದಾನೆ ದ್ರುಪದ ರಾಜ ಇದ್ದಾನೆ ಇದು ಸಾಲ ದೊಡ್ಡ ಪಾರ್ಟಿ ಏನಲ್ಲ ಪಾಂಡವರು ಹಾಗೆ ದೊಡ್ಡ ಪಾರ್ಟಿ ಅಲ್ಲ ಇವರೆಲ್ಲ ಸೇಲ್ಕೊಂಡು ಏನು ಮಾಡಬೇಕು ಏನು ಮಾಡಬೇಕು ಅಂತ ಕೇಳಿದಾಗಿ ಬಾಲಾಸ್ತ್ವಮೇತೈ ವಿವಿಧ ರೂಪಾಯೈ ಸಂಪ್ರಾರ್ಥಿತ ಹಂತ ಮಮಿತ್ರ ಸಂಘೈ ವೃದ್ಧನಾದವನು ಹೇಳ್ತಿದ್ದಾನೆ ದ್ರುಪದ ರಾಜ ಸಣ್ಣ ಹುಡುಗರು ಪಾಪ ಪಾಂಡವರು ಇವನ್ನು ಕೊಲ್ಲುವುದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ ದುಷ್ಟ ದುರ್ಯೋಧನ ತೇಷಾಂಚ ಲೋಭಂ ಪ್ರಸಮೀಕ್ಷ ವೃದ್ಧಂ ಆ ಕೌರವರ ಲೋಭವನ್ನು ನೋಡಿದರೆ ಅದೇನು ಕಡಿಮೆ ಆಗೋ ಕಾಣಿಸೋದಿಲ್ಲ ಇಷ್ಟು ವರ್ಷ ಬಳಲಿಸಿದ್ದೇವೆ ಹೋದರೂ ಹೋಗಲಿ ಕೊಟ್ಬಿಡೋಣ ಅವರ ರಾಜ್ಯ ಅಂತಾರೆ ಇಲ್ಲ ಇಲ್ಲ ಧನದ ಮೋಹವೆಂಬುದು ದುಡ್ಡಾಯಿತು ಕಾಸಾಯಿತು ರಾಜ್ಯವಾಯಿತು ಭೂಮಿ ಆಯಿತು ಇದರ ಮೋಹವೆಂಬುದು ಮನುಷ್ಯನಿಗೆ ಸಾಯೋ ತನಕ ಬೆಳಕೋತಾ ಹೋಗ್ತದೆ ಜೀರ್ಯತೋಪಿ ನಜೀರ್ಯತಃ ಯಯಾತಿ ಗೀತೆ ಇದು ಧನಾಶ ಜೀವಿತಾಶಾಚ ಜೀರ್ಯತೋಪಿ ನಜೀರ್ಯತಃ ಮನುಷ್ಯನಿಗೆ ಹಲ್ಲು ಬೀಳ್ಬೋದು ತಲೆ ಕೂದ್ರೆ ಬೆಳಗಾಗ್ಬೋದು ಚರ್ಮ ಸುಕ್ಕಾಗ್ಬೋದು ಧನಾಶ ಜೀವಿತ ಇನ್ನೂ ಬದುಕಬೇಕೆನ್ನುವ ದುರಾಶೆ ದುಡ್ಡು ಬೇಕನ್ನೋದು ಜೀರ್ಯತೋಪಿ ನಜೀರ್ಯ ಮೃತ್ಯು ಶರೀರವನ್ನು ಜೀರ್ಣ ಮಾಡಿದರೂ ಮನುಷ್ಯನಿಗೆ ತೃಪ್ತಿ ಎನ್ನುವುದು ಬರೋದಿಲ್ಲ ಅದನ್ನು ಕಾಣ್ಬೋದು ಮಹಾಭಾರತದಲ್ಲಿ ಏನು ತಗೊಂಡೋದ್ರು ಇವತ್ತು ಎಷ್ಟೋ ಜನ ಏನೇನೋ ಕಬಳಿಸ್ತಾರೆ ಅಂತ ಕೇಳ್ತೇವೆ ನಡೀತಾ ಇರೋ ರಾಜ್ಯ ಭೋಗ ಈ ಜಗತ್ತಲ್ಲಿ ನಡೆಯುವಂತಹ ಅನ್ಯಾಯದ ಯುದ್ಧಗಳು ಆಕ್ರಮಣ ದುರಾಕ್ರಮಣ ಜಿಹಾದ್ ಹೆಸರಲ್ಲಿ ಮಾಡ್ತಿರುವ ಅನ್ಯಾಯಗಳು ನೋಡಿದರೆ ಏನು ಬೇಕಾಗಿದೆ ಇವರಿಗೆ ಏನ್ರಿ ಬೇಕು ಜಗತ್ತನ್ನು ಗೆಲ್ಲಬೇಕು ಅಲೆಕ್ಸಾಂಡರ್ ಮಾಡಿದ ತಪ್ಪು ನೆಪೋಲಿಯನ್ ಮಾಡಿದ ತಪ್ಪು ಹಿಟ್ಲರ್ ಮಾಡಿದ ತಪ್ಪು ದುರ್ಯೋಧನ ಮಾಡಿದ ತಪ್ಪು ಚಂಗೀಸ್ ಖಾನ್ ಮಾಡಿದ ತಪ್ಪು ಅದೇ ತಪ್ಪನ್ನು ಮಾಡ್ತಿದ್ದಾರೆ ಜಗತ್ತಿನ ಸ್ವಭಾವ ಬದಲಾಗೋದಿಲ್ಲ ಆದ್ದರಿಂದ ಇದು ಸಂಧಾನಕ್ಕೆ ಒಡಂಬಡ್ತಾರೆಯೋ ಯುದ್ಧಕ್ಕೆ ಬರ್ತಾರೆಯೋ ಗೊತ್ತಿಲ್ಲ ಅದು ಒಂದು ಕೊನೆಯ ಪ್ರಯತ್ನವನ್ನು ಮಾಡೋಣ ಏನು ಮಾಡಬೇಕು ಕೃಷ್ಣ ನಿನ್ನ ಅಭಿಪ್ರಾಯವೇನು ಎಲ್ಲರೂ ಕಲಿತರು ಇಲ್ಲವೊಂದು ಒಂದು ಸ್ವಾರಸ್ಯ ಹತ್ತು ಜನ ಒಟ್ಟಿಗಿದ್ರೆ ಕೆಲವರು ಸ್ವಂತ ಅಭಿಪ್ರಾಯ ಹೇಳೋಕೆ ಇಷ್ಟಪಡೋದಿಲ್ಲ ಹತ್ತು ಜನ ಏನು ಹೇಳ್ತಾರೆ ಹೂವನ್ನು ಬಿಡ್ತಾರೆ ಒಬ್ಬರೇ ಇದ್ದಾಗ ನನಗೆ ಸಮ್ಮತ ಅಲ್ಲ ನೋಡ್ರಿ ಅವರು ಅಲ್ಲಿ ಜೊತೆಗಿದ್ರಲ್ಲ ಅಂತ ಹೇಳಿಬಿಟ್ಟು ಅಂತಾರೆ ಆದರೆ ಕೃಷ್ಣ ಏನು ಮಾಡಿದ ಅಂದರೆ ಅಲ್ಲಿ ಸೇರಿದ್ದೀವಿರನ್ನೆಲ್ಲ ಮತಿಂ ಕುರುಧ್ವಂ ಸಹಿತ ಪೃಥಕ್ಷ ನೀವು ಒಬ್ಬೊಬ್ಬರೇ ಚಿಂತಿಸಿ ಹತ್ತು ಜನ ಸೇರಿ ಚಿಂತಿಸಿ ಸ್ವಲ್ಪ ವೇಳೆ ಕೊಡ್ತೀನಿ ನಿಮಗೆ ನಿಶ್ಚಾಭಿಪ್ರಾಯ ಏನಿದೆಯಾ ಅದನ್ನು ಹೇಳಬೇಕು ಅಂತ ಕೇಳಲಾಗಿ ವೃದ್ಧನಾದ ದ್ರುಪದ ಎದ್ದನೆ ಅಂತ ಹೇಳಿದ ಅವ್ರನ್ನೇನು ಹೋಗಿ ಕೇಳೋದು ಯುದ್ಧವನ್ನೇ ಮಾಡೋಣ ಅಂದಾಗ ಕೃಷ್ಣ ಹೇಳ್ತಾನೆ ಹಾಗಲ್ಲ ದುರ್ಯೋಧನಂದು ಒಂದು ಅಭಿಪ್ರಾಯ ಕೇಳಿಬಿಡೋದು ವಾಸಿ ಇಲ್ದಿದ್ರೆ ಏನಾಗುತ್ತೆ ನಾಳೆ ದಿವಸ ಅವನೇ ಹೇಳ್ಬೋದು ನನ್ನ ಒಂದು ಮಾತು ಕೇಳಿದರೆ ರಾಜ್ಯ ಹನ್ನೆರಡು ವರ್ಷ ಒಂದು ವರ್ಷ ಅಜ್ಞಾತವಾಸ ಮುಗಿದ ಮೇಲೆ ನಾನೇ ಕೊಟ್ಟು ಬಿಡ್ತಿದ್ದೆ ಏಕಾಏಕಿ ತಪ್ಪಿಗೆ ಯುದ್ಧಕ್ಕೆ ಬಂದರು ನಮ್ಮ ಮೇಲೆ ಹಾಕಿಬಿಡ್ತಾರೆ ಆದ್ದರಿಂದ ಈ ಕನ್ಸಲ್ಟೇಷನ್ ಎಂಬೆಸಿ ರಾಯಭಾರ ಅಂತ ಒಂದಿರುತ್ತಲ್ಲ ನೋಡಿ ಇಲ್ಲಿಂದ ಮುಂದಕ್ಕೆ ಪಾಲಿಟಿಕ್ಸ್ ಮಹಾಭಾರತ ಪಾಲಿಟಿಕ್ಸನ್ನು ವಿವರಿಸ್ತಾನೆ ಕೃಷ್ಣ ಒಂದು ಕೇಳಿದಾಗ ಮಾಡೋಣ ಅವ್ರು ಕೊಡೋದಿಲ್ಲ ಅಂತ ನಮ್ಗೆ ಗೊತ್ತಿದೆ ಮಾಡೋದನ್ನು ಮಾಡೋಣ ಅದರಿಂದ ತಸ್ಮಾದಿತೋ ಗಚ್ಚತು ಧರ್ಮಶೀಲ ಈಗ ನಾವು ಎಂಥ ರಾಯಭಾರಿಯನ್ನು ಕಳಿಸ್ಬೇಕು ರಾಯಭಾರಿ ಆಗೋದಕ್ಕೆ ಯೋಗ್ಯತೆ ಯಾರಿಗಿದೆ ಯಾವನು ಚುನಾವಣೆಯಲ್ಲಿ ಸೋತಿರ್ತಾನೆ ಒಂದು ಎಂ ಪಿ ಆಗೋದಕ್ಕೆ ಯೋಗ್ಯತೆ ಇಲ್ಲ ಮಂತ್ರಿ ಪದವಿಯಲ್ಲಿ ಯಾವನು ಹಗರಣಗಳೆಲ್ಲ ಮಾಡಿಕೊಳ್ತಾನೆ ಸಿಕ್ಕಾಕ್ಕೊಳ್ತಾನೆ ಅಂಥವನನ್ನು ಗವರ್ನರ್ ಮಾಡುವುದು ಗವರ್ನರ್ ಕೆಲಸದಲ್ಲಿ ಹಪಾಪಿ ಮಾಡಿದರೆ ಅಲ್ಲಿಂದ ಅವನು ಪ್ರೆಸಿಡೆಂಟ್ ಮಾಡುವುದು ಅದಕ್ಕೂ ನಾಲಾಯಕ ಆದರೆ ಆಸ್ಟ್ರೇಲಿಯಾಕೋ ಬರ್ಮಾಕೋ ಯಾವುದೋ ಒಂದು ದೇಶಕ್ಕೆ ರಾಯಭಾರಿ ಅಂತ ಹಾಕಿ ಅತ್ಯಂತ ನಾಲಾಯಕ ಆದ ವ್ಯಕ್ತಿಗಳನ್ನು ರಾಯಭಾರಿ ಅಂತ ಮಾಡ್ತಾ ಇದ್ದೇವೆ ಇದು ನಮ್ಮ ದೇಶದ ಪದ್ಧತಿ ಅಲ್ಲ ರಾಜಕಾರಣದಲ್ಲಿ ಎಲ್ಲರೂ ತೃಪ್ತಿಪಡಿಸೋದಕ್ಕಾಗೋದಿಲ್ಲ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಒಬ್ಬ ರಾಯಭಾರಿ ಆಗಬೇಕಾದ್ರೆ ಉದ್ಧತ ಮಂತ್ರ ದೂತ ಪ್ರಣಿಧಿ ಅದೆಲ್ಲ ಮಹಾಭಾರತದಲ್ಲಿರೋ ವಿಷಯವನ್ನೇ ಹೇಳ್ತಾರೆ ಕೌಟಿಲ್ಯನ್ ಹೊಸದಾಗಿ ಹೇಳಲಿಲ್ಲ ಹಿಂದಿನಿಂದ ಬಂದು ಪರಂಪರೆ ಅದನ್ನೇ ಮುಂದೆ ಭೀಷ್ಮ ಶಾಂತಿ ಬರೋದ್ರಲ್ಲಿ ತುಂಬ ಡೀಟೇಲಾಗಿ ಹೇಳ್ತಾನೆ ಮಂತ್ರಿ ಆಗಿರಬೇಕು ಪುರೋಹಿತ ಆಗಿರಬೇಕು ಅಮಾತ್ಯ ಆಗಿರಬೇಕು ಅಮಾತ್ಯ ಅಂದರೆ ಎಕ್ಸಿಕ್ಯೂಟಿವ್ ಮಂತ್ರಾಲೋಚನೆ ಮಾಡೋರು ಸಮರ್ಥರಾದವರು ಋಷಿಗಳು ಅವರು ಮಾತ್ರ ಇಂಥದ್ದು ನಿಷ್ಕರ್ಷ ಕೊಡಬೇಕು ಅದನ್ನು ಆಚರಣೆಗೆ ತರೋರು ಅಮಾತ್ಯರು ಟು ಟೈರ್ ಮಿನಿಸ್ಟ್ರಿ ಎಕ್ಸಿಕ್ಯೂಟಿವ್ಸ್ ಅದರಲ್ಲಿ ಪ್ರಣಿಧಿ ಉದ್ಧತ ಮಂತ್ರ ದೂತ ಪ್ರಣಿಧಿ ಗೂಢಚಾರರ ಪಡೆ ಚೆನ್ನಾಗಿರಬೇಕು ಅವನಲ್ಲಿ ಅಮಾತ್ಯ ಸಂಪದೋಪೇತಃ ಈ should first be a councillor ದೊರೆಗೆ ಆಪ್ತಾಲೋಚನ ಸಭೆಯಲ್ಲಿದ್ದು ನಿಸೃಟಾರ್ಥ ನಿಸೃಷ್ಟಾರ್ಥ ಸ್ಪಷ್ಟವಾಗಿ ವಿಷಯಗಳನ್ನು ನಮೂದನೆ ಮಾಡುವನಾಗಿರಬೇಕು ಅದರಲ್ಲಿ ಪಾದಗುಣವಿಹೀನ ಒಂದು ಕ್ವಾರ್ಟರು ನಾಲ್ಕನೇ ಒಂದು ಭಾಗ ಕಮ್ಮಿ ಇದ್ದರೆ ಅವನ್ನ ಬರೀ ಶಾಸನ ಹರ ಮಾಡಬೇಕು ಅಥವಾ ಫಸ್ಟ್ ಕೌನ್ಸಿಲರ್ ಮಾಡಬೇಕು ಡಿಪ್ಲೊಮ್ಯಾಟ್ ಮಾಡಬೇಕು ಯಾರ್ಯಾರನ್ನೆಲ್ಲಲ್ಲಿಡಬೇಕು ಆ ಗುಣಗಳನ್ನೆಲ್ಲ ಹೇಳಿ ಜಾನಪದ ಅಭಿಜಾತ ಸು ಅವಗ್ರಹ ಕೃತಶಿಲ್ಪ ಚಕ್ಷುಷ್ಮಾನ್ ಪ್ರಾಜ್ಞ ಧಾರಯಿಷ್ಣು ಸಹ ಶುಚಿ ಮೈತ್ರ ದೃಢಭಕ್ತಿ ಏನು ಬೇಕಾದಷ್ಟು ಗುಣಗಳನ್ನು ಹೇಳಿದ್ದಾರೆ ಹುಡುಕಿ ದುರ್ಬೀನು ಹಾಕಿ ನೋಡಿದ್ರು ಇಂಥವ್ರು ಸಿಕ್ಕೋದಿಲ್ಲ ಇದು ರಾಮಾಯಣದಲ್ಲಿ ಹನುಮಂತನಿಗೆ ಏನೇನು ಗುಣವಿತ್ತು ರಾಮಚಂದ್ರ ಸ್ವಾಮಿ ರಾಯಭಾರಿಯಾಗಿ ಹೋಗ್ತಾರೆ ರಾವಣನಲ್ಲಿ ರಾಮನು ಸುಗ್ರೀವನು ಇಬ್ಬರು ಹೇಳಿಬಿಟ್ರು ನೋಡು ಸೀತಾದೇವಿಯನ್ನು ಹುಡ್ಕೊಂಡು ಸಮಾಚಾರ ತರಬೇಕು ಅನ್ನೋದು ಅದು ಮ್ಯಾಂಡೇಟ್ ಮೊದಲನೇ ವಿಷಯ ಆ ಕೆಲಸಕ್ಕೆ ಸಾಧಕವಾದ ಎಲ್ಲವನ್ನೂ ಮಾಡ್ಕೊಂಬರಬೇಕು ಕೇಳ್ಕೊಂಬರ್ತೀನಿ ಅಂತ ಓಡಿ ಬರೋದಲ್ಲ ಅಲ್ಲಿಂದಲೇ ಸಂದರ್ಭ ಹೇಗೆ ಬರ್ತದೋ ಗೊತ್ತಿಲ್ಲ ಅಂತ ತಿಳ್ಕೊಂಡೆ ಆಂಜನೇಯ ಸ್ವಾಮಿ ರಾವಣನಿಗೂ ಬುದ್ಧಿ ಹೇಳುವ ಕೆಲಸವನ್ನು ಮಾಡ್ತಾನೆ ಅದು ಮಾಡು ಅಂತ ಹೇಳಿರಲಿಲ್ಲ ಲಂಕೆಯನ್ನು ಸುಡಬೇಕು ಅಂತ ಯಾರೂ ಹೇಳಿರಲಿಲ್ಲ ಇವನ್ ಬಾಲಕಿ ಬೆಂಕಿ ಹಚ್ಚಿದ್ರು ಅಲ್ಲಿಂದ ಅಲ್ಲೇ ಇದಕ್ಕೆ ರಾಮ ಕಾರ್ಯಕ್ಕೆ ಅನುಕೂಲವಾದದ್ದನ್ನೆಲ್ಲ ಮಾಡಿ ಎಲ್ಲರಿಗೆ ಬುದ್ಧಿಯನ್ನು ಹೇಳಿ ಹನುಮಂತ ಮಾಡಿದ ಅದ್ಭುತವಾದ ಕೆಲಸವನ್ನು ನಾವು ಭಾರತ ದೇಶದವರು ಅರ್ಥ ಮಾಡಿಕೊಂಡೇ ಇಲ್ಲ ಹನುಮಂತ ಸಾಮಾನ್ಯ ಕಪಿಯಿಂದ ಬಿಡ್ತೇವೆ ಬುದ್ಧಿಮತಾಂ ವರಿಷ್ಠಂ ರಾಮಾವತಾರದಲ್ಲಿ ಒಂದು ಹನುಮಂತನಿಗೆ ಸಿಕ್ಕಿದ ಗೌರವ ಕೀರ್ತಿ ಅದನ್ನು ನೋಡಿ ಅದೇ ಪ್ರೇರಣೆಯಿಂದಲೇ ರಾಮಚಂದ್ರ ಸ್ವಾಮಿ ನಾನೂ ದೂತನಾದರೆ ನನಗೂ ಇಂತಹ ಕೀರ್ತಿ ಬರುತ್ತೆ ಅಂತ ತಿಳ್ಕೊಂಡೆ ಕೃಷ್ಣಾವತಾರದಲ್ಲಿ ಪಾಂಡವ ದೂತನಾದ ಅಂತ ಹಳ್ವಾರುಗಳು ಕೊಂಡಾಡ್ತಾರೆ ರಾಮನಿಗಿಂತ ಹನುಮಂತನ ಕೀರ್ತಿ ಹೆಚ್ಚಾಗೋಯಿತು ಲಂಕೆಯಲ್ಲಿ ರಾಮ ಅಂದರೆ ಯಾರು ಅಂತ ಗೊತ್ತಿಲ್ಲದೆ ಇದ್ದವರು ಕೂಡ ಹನುಮಂತ ಅಂದ್ರೆ ಯಾರು ಅವ್ರ ಜನ್ಮದಲ್ಲಿ ಮರೆಯೋಕ್ಕೆ ಇರುವಂತೆ ನಾಮ ವಿಶ್ರಾವಿತಮ್ಮಮ ನನ್ನ ಹೆಸರು ಒಬ್ಬೊಬ್ಬರಿಗೆ ಸಣ್ಣವರಿಗೆ ಹುಡುಗರಿಗೆ ದೊಡ್ಡವರಿಗೆ ಸ್ತ್ರೀಯರಿಗೆ ಹೇಳುವಂತೆ ಮಾಡಿ ಬಂದಿದ್ದೇನೆ ಅಂತ ಹನುಮಂತ ಹೇಳುವಂತೆ ಮುನ್ನೋರ್ ತೋದು ವಾನರ ತಿನ್ನುವ ಇಲ್ಮೊಳಿಂದು ಹಿನ್ನೋರ್ ತೋದು ಆದಿಮನ್ನರ್ಕ ರಾಮಾವತಾರದಲ್ಲಿ ದೂತನಿಗೆ ಸಿಕ್ಕಿದ ಕೀರ್ತಿ ನನಗೆ ಬರಬೇಕು ಅಂತ ಕೃಷ್ಣಾವತಾರದಲ್ಲಿ ಇನ್ನ ಅರ್ಥೋದನ ನೆನ್ರಾನ್ ಎವ್ವುಳ್ ಕೆಡಂದಾನೇ ಇದೆಲ್ಲ ಆಶ್ಚರ್ಯಕರವಾದ ವಿಷಯಗಳು ಶೋಧಿಸಿದಷ್ಟು ಉದ್ಯೋಗ ಪರ್ವದ ಕಥೆ ಮುಂದಕ್ಕೆ ಹೋಗೋದಕ್ಕೆ ಬಿಡುವುದಿಲ್ಲ ಪ್ರಾರಂಭದಲ್ಲಿ ಇಷ್ಟೆಲ್ಲ ವಿಷಯಗಳು ಆದ್ರೆ ನಾವು ದೂತರನ್ನು ಕಳಿಸೋಣ ಧರ್ಮಶೀಲನು ಶುಚಿ ಕುಲೀನಃ ಪುರುಷ ಅಪ್ರಮತ್ತಃ ಶತ್ರುಗಳು ಒಡ್ಡುವ ಆಸೆಗೆ ಆಮಿಷಕ್ಕೆ ಒಳಗಾಗದೇ ಇದ್ದವನು ಸಮರ್ಥ ಪ್ರಶಮಾಯ ತೇಷಾಂ ನಾವು ಹೇಳಿದ್ದನ್ನು ಯಥಾವತ್ತಾಗಿ ಹೇಳುವನು ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ಮಾಡದೇ ಇರುವವನು ಅಂಥ ಸಂಪನ್ನನನ್ನ ಧರ್ಮಾರ್ಥಯುಕ್ತಂ ಮಧುರಂ ಸಮಂಚ ಧರ್ಮಾರ್ಥಯುಕ್ತವು ಮಧುರವು ಪಕ್ಷಪಾತರಹಿತವಾದ ಮಾತುಗಳನ್ನು ಹೇಳಿ ಕಳಿಸೋಣ ಅದೇನು ಹೇಳ್ತಾರೆ ಗೊತ್ತಿದೆ ನಮಗೆ ಮುಂದೆ ಪ್ರವರ್ತನೆ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡರು ಆ ಸಭೆಯಲ್ಲಿದ್ದ ಬಲರಾಮ ಮೇಲಕ್ಕೆ ಎದ್ದ ಮಹಾಭಾರತದಲ್ಲಿ ಬಲರಾಮನ ಪಾತ್ರ ಸ್ವಲ್ಪ ವಿಚಿತ್ರ ಕೃಷ್ಣಾವತಾರದಲ್ಲಿ ಗೋಕುಲ ಬೃಂದಾವನದ ಕಥೆಯಲ್ಲಿ ಕೃಷ್ಣನ ಜೊತೆ ಜೊತೆಯಲ್ಲೇ ಇದ್ದು ಲೀಲೆಯನ್ನು ಮೆರೆದ ಬಲಭದ್ರ ಪ್ರಭುವಿಗೆ ಮಹಾಭಾರತ ಕಥೆ ಆರಂಭವಾಗುವಾಗ ರಾಜಕೀಯದಲ್ಲಿ ಆಸಕ್ತಿ ಹೋಗಿತ್ತು ರಾಜಕೀಯದಲ್ಲಿ ಆಸಕ್ತಿ ಹೋದವರು ರಾಜಕೀಯದಲ್ಲಿ ಪ್ರವೇಶ ಮಾಡಬಾರದು ಸನ್ಯಾಸಿಗಳಾಗಬೇಕು ಅಂತ ಆಸೆ ಇದ್ದವರು ಸನ್ಯಾಸಿಗಳಾಗಿ ಮಠದಲ್ಲಿರಬೇಕು ಯುದ್ಧ ಭೂಮಿಗೆ ಹೋಗಬಾರ್ದು ಯುದ್ಧಕ್ಕೆ ಹೋಗಬೇಕನ್ನೋರು ಸನ್ಯಾಸಿಗಳಾಗಬಾರ್ದು ಈ ಜಾಗ ಬೇರೆ ಆ ಜಾಗ ಬೇರೆ ಬುದ್ಧಿ ಹೇಳುವುದು ಬೇರೆ ಬುದ್ಧಿ ಕೇಳುವುದು ಬೇರೆ ಹಿಂದೂ ಮುಂದೂ ಗೊತ್ತಿಲ್ಲ ಸ್ವಲ್ಪ ದುರ್ಯೋಧನ ಪಕ್ಷಪಾತ ಬೇರೆ ಮೂರು ವರ್ಷ ಬಲರಾಮನ ಕೈಯಲ್ಲಿ ದುರ್ಯೋಧನ ಗದಾ ಶಿಕ್ಷಣವನ್ನು ಪಡೆದಿದ್ದ ಯಾವಾಗ ಶಮಂತಕ ಮಣಿಯನ್ನು ಕೃಷ್ಣ ಕದ್ದ ಅಂತ ಕೆಟ್ಟ ಹೆಸರು ನಾ ಕದಿಲಿಲ್ಲಮ್ಮ ಅಂತ ಹೇಳಿದ್ರೆ ದೇವಿಕೆ ಕೂಡ ಕೇಳಲಿಲ್ಲ ಕೊಟ್ಟುಬಿಡು ಆ ಸತ್ರಾಜ್ಯದನ್ನ ಕಾಡಿಸ್ಬೇಡ ಅವನ ಮಣಿಯನ್ನು ಅವನಿಗೆ ಅಂತ ಬಲರಾಮನು ಬುದ್ಧಿ ಹೇಳೋಕೆ ಶುರು ಮಾಡಿದ ಅಣ್ಣ ನಾ ಮಣಿಯನ್ನೇ ಕದ್ದಿಲ್ಲ ಸುಮ್ಮನೆ ಯಾತಕ್ಕೆ ಹೀಗೆ ಹೇಳ್ತೀರಿ ಎಂದಾಗ ಮಾತನ್ನೇ ಬಿಟ್ಟು ಬಲರಾಮ ಮೂರು ವರ್ಷ ಕೃಷ್ಣನ ಸಹವಾಸವನ್ನು ತೊರೆದು ಮಿಥಲಾಪುರಿಗೆ ಹೋಗಿಬಿಟ್ಟ ಅದೇ ಸಮಯದಲ್ಲಿ ಶಕುನಿ ದುರ್ಯೋಧನಿಗೆ ಹೇಳಿ ಈಗ ಅವರು ಬೇರೆ ಬೇರೆ ಆಗಿದ್ದಾಳೆ ಬಲರಾಮ ಕೃಷ್ಣ ಅವನ ಕೈಲಿ ಗದಾವಿದ್ಯೆ ಕಲ್ತುಕೊಂತ ಪ್ರೇರೇಪಣೆ ಮಾಡಿ ಕಲಿಸಿದ್ದಾಗ ಆರು ಮೂರು ವರ್ಷ ದುರ್ಯೋಧನ ಮೇಲೆ ಬಲರಾಮನ ಕರುಣೆ ಉಂಟಾಯಿತು ಸ್ವಲ್ಪ ಬಲರಾಮ ಪಕ್ಷಪಾತ ಆದ್ದರಿಂದಲೇ ಸುಭದ್ರೆಯನ್ನು ಬಲರಾಮ ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದ ಇದೆಲ್ಲ ವಿಚಿತ್ರಗಳನ್ನು ನೋಡಿಯೇ ಕೃಷ್ಣ ಅವನನ್ನು ದೂರ ಸರಿಸ್ತಾನೆ ಕ್ರಮೇಣ ಹದಿನೆಂಟು ದಿವಸ ಯುದ್ಧದಲ್ಲಿ ಅವನು ಭಾಗವಹಿಸದೇ ಇರುವಂತೆ ತೀರ್ಥಯಾತ್ರೆಗೆ ಹೋಗುವಂಥ ಒಂದು ತಂತ್ರವನ್ನು ಮಾಡ್ತಾನೆ ಇಲ್ಲಿ ಬಲರಾಮ ಮೇಲೆ ಗೆದ್ದ ಕೃಷ್ಣನನ್ನು ಕುರಿತು ಹೇಳ್ದ ಕೃಷ್ಣ ನೀ ಹೇಳೋದು ಸರಿಯಲ್ಲ ಅಂತ ನನಗನ್ಸುತ್ತೆ ಏ ಯುಧಿಷ್ಠಿರ ನೀನು ಆಡ್ತಾ ಇರೋದು ಅಧರ್ಮದ ಮಾತು ಯಾಕೆಂದರೆ ಅರ್ಧರಾಜ್ಯವನ್ನು ಕೊಡುವುದಿತ್ತು ನಿಮಗೆ ಕೌರವರು ಭೀಷ್ಮ ಕೊಟ್ಟಿದ್ದಾಯಿತು ಕೊಟ್ಟಿದ್ದಾದ ಮೇಲೆ ಜೂಜಿಗಿಟ್ಟಾಡಿದವನು ನೀನೇ ತಾನೇಪ ಜೂಜಾಡಿದ ಮೇಲೆ ಮತ್ತೆ ಅದನ್ನು ಕೊಡಿ ಅಂತ ಕೇಳುವುದಕ್ಕೆ ನಿಮಗೆ ಅವಕಾಶವೇ ಇಲ್ವಲ್ಲ ಅಂತ ಬಲರಾಮ ಇದು ಜೂಜಿನಲ್ಲಿ ಪಣ ಅಂತ ಒಂದಿತ್ತು ಸೋತವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಿ ಬಂದು ಪುನಃ ಪಡ್ಕೊಳ್ಳಬಹುದು ಅಂತಿತ್ತು ಇದು ಗೊತ್ತೇ ಇಲ್ಲ ಪಾಪ ಬಲರಾಮನಿಗೆ ರಾಜಕಾರಣದಲ್ಲಿ ನೋಡಿ ಎಂಥ ಸ್ಲಿಪ್ಸ್ ಆಗಿಬಿಡ್ತವೆ ಅರವತ್ತು ವರ್ಷದ ನಮ್ಮ ದೇಶದ ಸ್ವಾತಂತ್ರ್ಯ ಚರಿತ್ರೆಯಲ್ಲಿ ಒಂದು ಲಿಂಕ್ ಬಿಟ್ಟು ಹೋದರೂ ನಿಮಗೆ ಒಬ್ಬರು ಮಾಡಿದ ತಪ್ಪನ್ನು ಇನ್ನೊಬ್ರಿಗೆ ಆರೋಪಿಸೋದು ಒಬ್ಬರು ಮಾಡಿದ ಕೀರ್ತಿ ಇನ್ನೊಬ್ಬರು ಕೊಡೋದು ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟ್ರಿ ಹೇಳ್ತೇವಲ್ಲ ಅಂಥದ್ದೊಂದು ಚಿತ್ರ ಬಂದುಬಿಡ್ತು ಇಂಡೋನೇಷ್ಯಾದಲ್ಲಿ ಒಂದು ಮಹಾಭಾರತ ಓದಿದ್ದೇನೆ ಇಂಗ್ಲೀಷ್ ಭಾಷಾಂತರದಲ್ಲಿ ಬಹಳ ಚೆನ್ನಾಗಿದೆ ಅಲ್ಲಿ ಹೀಗೆ ಹೇಳಲಿಲ್ಲ ಬಲಭದ್ರ ಸರಿಯಾಗಿಯೇ ಮಾತನಾಡಿದ ಕೃಷ್ಣನನ್ನು ಅನುಮೋದನೆ ಮಾಡಿದ ಅಂತ ಬರೆದಿದ್ದಾರೆ ಅದೇ ಪೂರ್ವವೋ ಇದೇ ಪೂರ್ವವೋ ಗೊತ್ತಿಲ್ಲ ಬಲಭದ್ರ ಹೇಳಿಬಿಟ್ಟ ಇವನೇ ಜೂಜಾಡಿ ಸೋತ ವಾಪಸ್ ಕೇಳೋ ಜ್ಞಾಯವಿಲ್ಲ ಕರ್ಣ ದುರ್ಯೋಧನರನ್ನು ಬಿಟ್ಟು ಶಕುನಿಯನ್ನು ಇವನೇ ಕರೆದ ಧರ್ಮರಾಜ ಅದು ಹಾಗಿದ್ದಲ್ಲ ದುರ್ಯೋಧನ ಹೇಳ್ದ ನನ್ನ ಬದಲು ನಮ್ಮ ಸೋದರ ಮಾವ ಬಿಡ್ತಾನೆ ಅಂತ ಹೇಳಿದ್ದು ಕಥೆಯೆಲ್ಲ ತಿರುವು ಮೂರುವಾಗಿ ಹೋಗಿದೆ ನಮ್ಮಲ್ಲಿ ಅನೇಕರಿಗೆ ಸ್ವಾತಂತ್ರ್ಯ ಪ್ರಾಪ್ತಿಯ ಪೂರ್ವದ ಕಥೆಗಳೇ ಗೊತ್ತಿಲ್ಲ ಯಾವುದೋ ನಾಯಕರ ಹೆಸರು ಹೇಳಿದರೆ ಇನ್ಯಾರೋ ಹೇಳಿ ಒಂದೇ ಹೆಸರು ನಾಲ್ಕು ಜನ ಇದ್ದರೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಇವರೇ ಅವರೇ ಅವರೇ ಯಾರೋ ಹೆಸರು ಹೇಳ್ತಾರೆ ಹಳ್ಳಿ ಜನಗಳು ಆದ್ದರಿಂದ ರಾಜ್ಯವನ್ನೇ ಕೇಳೋದು ನ್ಯಾಯವಲ್ಲ ತಡೆದರೂ ಹಿತೈಷಿಗಳ ಮಾತನ್ನ ಈ ಧರ್ಮರಾಜ ಕೇಳಲಿಲ್ಲ ಈಗ ಅವನಿಗೆ ಏನು ಸಿಕ್ಕಬಾರ್ದು ಅವನಾಗಿ ಕೊಟ್ಟರೆ ಉಂಟು ಒಂದು ತುಂಡು ಏನಾದರೂ ಭಿಕ್ಷೆ ಕೊಡಿದ್ದು ಕೇಳಬೇಕೇ ಹೊರತು ಸಾಮದಿಂದ ಬಗ್ಗಿ ಯಾಚನೆ ಮಾಡಬೇಕು ಯುದ್ಧ ಗಿದ್ದ ಅಂತ ಭಯಪಡಿಸಬಾರದು ಅಂತ ಬಲರಾಮ್ ಹೇಳಿದಾಗ ಅದನ್ನು ಕೇಳಿ ಕೇಳ್ತಾನೆ ಸಾತ್ಯಕಿ ಕೃಷ್ಣ ಭಕ್ತ ಮೇಲಕ್ಕೆದ್ದ ಒಂದು ವಂಶದಲ್ಲಿ ಎಲ್ಲರೂ ಶೂರಿರುವುದಿಲ್ಲ ಅಂತ ಶುರು ಮಾಡಿದ ಒಂದೇ ತಾಯಿ ತಂದೆಯ ಮಕ್ಕಳಲ್ಲಿ ಕೃಷ್ಣನಿಗೆ ಎಷ್ಟು ಬುದ್ಧಿ ಇದೆ ಬಲರಾಮನಿಗೆ ಎಷ್ಟು ದಡ್ಡನಾಗಿ ಹುಟ್ಟಿದೆ ಅಂದ್ಬಿಟ್ಟ ಕೌರವರ ಸ್ವಭಾವ ತಿಳಿದು ತಿಳಿದು ಹೀಗೆ ಮಾತಾಡ್ತಾ ಇದ್ದೀಯ ನೀನು ದಡ್ಡನಿಗೆ ಹೊಡೆದೇ ಹೇಳಬೇಕಾಗತ್ತೆ ಬುದ್ಧಿವಂತನಿಗೆ ಸ್ವಲ್ಪ ಸೂಚನೆ ಕೊಟ್ಟರೆ ಗೊತ್ತಾಗುತ್ತೆ ಎತ್ತಿಗೆ ಶಿಕ್ಷಣ ಕೊಡುವುದು ಬೇರೆ ಎಮ್ಮೆಗೆ ಶಿಕ್ಷಣ ಕೊಡುವುದು ಬೇರೆ ಆದ್ದರಿಂದ ನಿನ್ನ ಮಾತಿಗೆ ಅರ್ಥವಿಲ್ಲ ಸುಮ್ಮನೆ ಕೂತ್ಕೋ ಮಾತಾಡಬೇಡ ಯುದ್ಧ ಮಾಡಿದ್ರೆ ಏನಾಗ್ಬಿಡುತ್ತೆ ನಮ್ಮ ಅರ್ಜುನ್ ಯಾರು ಗೆಲ್ಲುವುದಕ್ಕಿದ್ದಾರೆಯೇ ಕೋಹಿ ಗಂಡೀವ ಧನ್ವಾನಂ ಕಷ್ಟ ಚಕ್ರಾಯುಧಂ ಯುಧಿ ಕೃಷ್ಣನ ಕೈಲಿ ಚಕ್ರವು ಅರ್ಜುನನ ಕೈಯಲ್ಲಿ ಗಾಂಡೀವವು ಇದ್ದರೆ ಮಾಂಚಾಪಿ ವಿಷಹೇ ಕ್ರುದ್ಧಂ ಕಷ್ಟ ಭೀಮಂ ದುರಾಸದಂ ಭೀಮನ್ ಯಾರಾದರೆ ಸಬಲರು ನಾವು ನಾಲ್ಕೇ ಜನ ಸಾಕು ನಮ್ಮ ಅಭಿಮನ್ಯುವೇನು ಸಾಮಾನ್ಯವಾಗಿದ್ದಾನೆ ಸೌಭದ್ರಂಚ ಮಹೇಶ್ವಾಸಂ ಅಮರೈರಪಿ ದುಸ್ಸಹಂ ಅಂಶ ಸೂರ್ಯ ಸಾಂಬಾಂಶ ಓಪಮಾನ್ ಕೃಷ್ಣನ ಮಕ್ಕಳೇನು ಸಾಮಾನ್ಯವೇ ಆದ್ದರಿಂದ ಈ ಕಾರಣ ಏನು ದುರ್ಯೋಧನ ಏನು ದುಶಾಸನ ಏನು ಮುಗಿಸಿಬಿಡೋಣ ಯೋಚನೆ ಮಾಡಬೇಡಿ ಕೂತ್ಕೋ ಬಲರಾಮನಿಗೆ ಬಾಯಿ ಬಡಿದು ಕೂರಿಸ್ಬಿಟ್ಟ ಸಾತ್ಯಕಿ ಅಲ್ಲಿಂದಾಚೆಗೆ ಸಾತ್ಯಕಿ ಮಾತನ್ನು ಅನುಮೋದನೆ ಮಾಡ್ತಾರೆ ಇಲ್ಲಿದ್ದ ದ್ರುಪದ ವಿರಾಟಾದಿಗಳು ಅಲ್ಲಿಂದಾಚೆಗೆ ಯಾರ್ಯಾರಿದ್ದಾರೆ ಕೌರವರ ಕಡೆ ವಾಲ್ಮೀಕಃ ಮುಂಜಕೇಶಶ್ಚ ಚೈದ್ಯಾಧಿಭೈರೇವ ಸುಪಾರ್ಶ್ವ ಸುಬಾಹು ಪೌರವಶ್ಚ ಏಕಲವ್ಯ ಪಾರ್ವತೀಯ ಐವತ್ತರವತ್ತು ಜನ ಕಮಾಂಡರ್ಸು ಸೈನ್ಯಗಳು ಯಾರೆಲ್ಲ ಸೇರಿದ್ದಾರೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಸಂಬಂಧಪಟ್ಟವರು ಎಲ್ಲರ ಪಟ್ಟಿಯನ್ನು ಕೊಡ್ತಾರೆ ನರಕಾಸುರನ ಮಗ ಭಗದತ್ತ ಚೀಣಿ ನಾಯಕ ಹಳದಿ ಸೈನ್ಯ ಚೀನಾ ದೇಶದವನು ಅಂತ ಬಾಯಿಬಿಟ್ಟು ಹೇಳಿದ್ದಾರೆ ದೊಡ್ಡ ಆನೆ ಸೈನ್ಯ ಅವನು ಸೇರಿಕೊಂಡಿದ್ದ ಕೌರವರ ಕಡೆಯಲ್ಲಿ